ದಕ್ಷಿಣ ಗೋಗ್ರಹಣವಾದ ಮೇಲೆಯೂ ನಾಲ್ವರು ಪಾಂಡವರು ವಿರಾಟನ ಜೊತೆಯಲ್ಲಿ ಗೋವುಗಳ ಜೊತೆಯಲ್ಲಿ ಆ ಗೋಮಾಳ ಕ್ಷೇತ್ರದಲ್ಲಿಯೇ ತಂಗಿದರು ಅದನ್ನು ಹೇಳಿದ್ದಾಯಿತು ಸಂಗ್ರಾಮ ಶಿರಸೋ ಮಧ್ಯೆ ತಾಮ್ರಾತ್ರಿಂ ಸುಗಿನೋ ವಸನ್ನೇ ಅದು ನವಮಿಯಾಗಿ ಹೋಯಿತು ವಿಜಯದಶಮಿ ಬಂತು ಆವತ್ತು ರಾತ್ರಿ ವಿರಾಟ್ ಮಹಾರಾಜ ಧರ್ಮರಾಜನಿಗೆ ಕೃತಜ್ಞತೆಯನ್ನು ಹೇಳ್ತಿದ್ದಾನೆ ನೀವು ನಾಲ್ವರು ನೋಡೋಕೆ ಹೇಗೆ ಹೇಗೋ ಕಾಣ್ತೀರಿ ಅವನು ಅಡುಗೆಯವನು ನೀನು ಕಂಕಭಟ್ಟ ಕುದುರೆ ಮೇಯಿಸುವನು ದನಗಳನ್ನು ರಕ್ಷಿಸುವವನು ನಮ್ಮ ಮಾನವನ್ನು ಕಾಪಾಡಿದ್ರಿ ಪ್ರಾಣವನ್ನು ಕಾಪಾಡಿದ್ರಿ ರಾಜ್ಯವನ್ನೇ ಬೇಕಾದ್ರೆ ಕೊಡ್ತೇನೆ ನಿನಗೆ ಅಂತ ಒಳ್ಳೆಯ ಮಾತುಗಳನ್ನು ಆಡಿದ ಧರ್ಮರಾಜ ಅದೇನು ಬೇಡ ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ ಅಂತ ಹೇಳಿದ ಮೇಲೆ ಈ ಕಡೆಯಲ್ಲಿ ದಕ್ಷಿಣ ಗೋಗ್ರಹಣದ ಕಥೆ ಮುಗಿಯಿತು ಉತ್ತರ ಗೋ ಗ್ರಹಣಕ್ಕೆ ಬರ್ತಾ ಇದ್ದೇವೆ ವಿಜಯದಶಮಿ ಪ್ರಾತಃ ಕಾಲ ಜಾತೆ ತ್ರಿಕರ್ತಾನ್ ಮತ್ಸ್ಯೇತು ಪಶುಂಸ್ತಾನ್ ವೈ ಪರಿಪ್ಸತಿ ಸುಶರ್ಮನಿಗೆ ತಲೆಯನ್ನು ಬೋಳಿಸಿ ಭೀಮಸೇನ ಇನ್ಮೇಲೆ ಎಲ್ಲಿ ಹೋದರೂ ನಾನು ದಾಸ ಅಂತ ಹೇಳಬೇಕು ಅಂತ ಅಟ್ಟಿದನಲ್ಲ ಆ ಸಮಾಚಾರ ಮುಟ್ಟಲೇ ಇಲ್ಲ ಕೌರವರಿಗೆ ಅವರು ಇನ್ನೊಂದು ಕಡೆಯಿಂದ ಮತ್ಸ್ಯನಗರಿಯನ್ನು ಹಿಡಿದಿದ್ದಾರೆ ಭೀಷ್ಮೋ ದ್ರೋಣಶ್ಚ ಕರ್ಣಶ್ಚ ಕೃಪಶ್ಚ ಪರಮಾಸ್ತ್ರವಿತಿ ದ್ರೌಣಿಶ್ಚ ಸೌಬಲಶ್ಚೈವ ತಥಾ ದುಶಾಸನ ಪ್ರಭೋ ವಿವಿಂಶತಿ ವಿಕರ್ಣಶ್ಚ ಚಿತ್ರಸೇನಶ್ಚ ವೀರ್ಯವಾನ್ ದುರ್ಮುಖೋ ದುಶ್ಚಲಶ್ಚೈವ ಏನು ಅತಿರಥ ಮಹಾರಥರೆ ಎಲ್ಲರೂ ಇದು ಮಹಾಭಾರತ ಯುದ್ಧಕ್ಕೆ ರಿಹರ್ಸಲ್ ಅಂತ ಹೇಳ್ತಾರೆ ಮುಂದೆ ಬರುವ ಮಹಾಭಾರತ ಯುದ್ಧದಲ್ಲಿ ಎಷ್ಟು ಜನ ಇದ್ದರೋ ಅಷ್ಟೂ ಕೌರವರು ಒಟ್ಟಿಗೆ ಸೇರಿದ್ದಾರೆ ವಿಚಿತ್ರ ಪಾಂಡವರ ಕಡೆಯಲ್ಲಿ ಯಾರೂ ಇಲ್ಲ ಅರ್ಜುನ ಒಬ್ಬನೇ ಇದ್ದಾನೆ ಅಷ್ಟು ಜನರ ಒಬ್ಬನೇ ಗೆಲ್ತಾನೆ ಇದನ್ನು ನೋಡಿಯೂ ಮೂರ್ಖ ದುರ್ಯೋಧನ ಇನ್ನೂ ಸಲ ಯುದ್ಧಕ್ಕೆ ಕರೀತಾನಲ್ಲ ಬುದ್ಧಿ ಇದೆಯೇ ದ್ವಾವಿಮವು ಪುರುಷವು ಮೂರ್ಖವು ದುರ್ಯೋಧನ ದಶಾನನವು ಜಗತ್ತಲ್ಲಿ ಅತಿ ಪ್ರಸಿದ್ಧ ಮೂರ್ಖರಿಬ್ಬರಂತೆ ವಿದುರ್ ನೀತಿಯಲ್ಲಿ ಬರುತ್ತೆ ಮಾತು ದುರ್ಯೋಧನ ದಶಾನನವು ಒಬ್ಬ ರಾವಣ ಒಬ್ಬ ದುರ್ಯೋಧನ ಅವರಿಬ್ಬರು ಮಾಡಿದ್ದೇನು ಈ ಕಡೆ ಗೋವುಗಳನ್ನು ಬಿಡಿಸಿಬಿಡುವುದಕ್ಕೆ ಒಬ್ಬನೇ ಅರ್ಜುನ ಆ ಕಡೆ ಸೀತಾದೇವಿಯನ್ನು ಬರುವುದಕ್ಕೆ ಒಬ್ಬನೇ ಒಬ್ಬ ಆಂಜನೇಯ ಲಂಕೆಯನ್ನು ಸುಟ್ಟ ಮೇಲೆಯೂ ಗೋಗ್ರಹಂ ವನಭಂಗಂಚ ದೃಷ್ಟ ಅಪ್ಯೇತವು ವಿಮೋಹಿತವು ರಾಮನ ತನಕ ಬೇಡ ಒಬ್ಬ ಹನುಮಂತನೇ ಲಂಕೆಯನ್ನೆಲ್ಲ ಸುಟ್ಟಿದ್ದು ಅಕ್ಷಕುಮಾರನನ್ನು ಕೊಂದಿದ್ದು ಅದನ್ನೆಲ್ಲ ನೋಡಿಯೂ ಪುನಃ ಯುದ್ಧಕ್ಕೆ ಬಂದ್ರಲ್ಲ ಅವನೊಬ್ಬ ಮೂರ್ಖ ಗೋಗ್ರಹಣದಲ್ಲಿ ಒಬ್ಬನೇ ಅರ್ಜುನ ಸಮಸ್ತ ಕವರು ಸೈನ್ಯವನ್ನು ಸೋಲಿಸಿದ್ದನ್ನು ನೋಡಿ ತಿರುಗಿ ಯುದ್ಧಕ್ಕೂ ಬಂದನಲ್ಲ ದ್ವಾವಿಮವು ಪುರುಷವು ಮೂರ್ಖವು ಅಂಥದೊಂದು ರೋಮಹರ್ಷಕ ಪ್ರಸಂಗ ಇದು ಎಲ್ಲ ಸೇರಿ ದರ್ಷಷ್ಟಿಂ ಗವಾಂ ಸಹಸ್ರಾಣಿ ಕೊರವ ಕಾಲಯಂತಿಜ ಚ ಅರವತ್ತು ಸಾವಿರ ಗೋವುಗಳನ್ನು ಹಿಡಿದರು ಗೋಪಾಲಾನಂತ ಘೋಷಸ್ಯ ಹನ್ಯತಾಂ ತೈರ್ಮಹಾರಥೈ ಗೋಪಾಲಕರನ್ನು ಕೊಂದು ಬಿಡಿ ಅಂತ ಅಪಣೆ ಮಾಡಿದ ದುರ್ಯೋಧನ ಗೋಪ ಅಧ್ಯಕ್ಷೋ ಒಬ್ಬ ಓಡಿದ ಊರಿಗೆ ಹೋಗಿ ಏನಾಯಿತು ಅಂತ ಹೇಳಬೇಕು ಅಲ್ಲಿ ಉತ್ತರ ಕುಮಾರ ಒಬ್ಬನೇ ಇದ್ದಾನೆ ಅವನೇನು ರಕ್ಷಣೆಗೆ ಅಂತಲ್ಲ ಅವನೇನು ಸಣ್ಣ ಹುಡುಗ ಅಲ್ಲ ಉತ್ತರ ಕುಮಾರ ಅಂತ ಚಿಕ್ಕ ಮಗ ನಾವು ತಿಳ್ಕೊಂಡಿದ್ದೇವೆ ಅವನು ದ್ರೌಪದಿ ಸ್ವಯಂವರದಲ್ಲಿಯೂ ಹಾಜರಿದ್ದ ಆ ಸ್ವಯಂವರಕ್ಕೆ ಬಂದ ಲೆಕ್ಕಾಚಾರ ಪ್ರಕಾರ ನೀವು ನೋಡಿದರೆ ಕನಿಷ್ಠ ಮೂವತ್ತರಿಂದ ಮೂವತ್ತೈದರೊಳಗೆ ಇರಬೇಕು ಅವನಿಗೆ ವಯಸ್ಸು ಅಂಥ ಒಬ್ಬ ಗಡವ ಯುದ್ಧವನ್ನು ನೋಡಿ ಹೆದರ್ತಾನೆ ಅಂದರೆ ಅವನಿಗೆ ಪ್ರತ್ಯಕ್ಷ ಯುದ್ಧದ ಪರಿಚಯ ಇರಲಿಲ್ಲ ಬರೀ ಥೀರಿ ಗೊತ್ತಿತ್ತು ಪ್ರಾಕ್ಟಿಕಲ್ ಗೊತ್ತಿರಲಿಲ್ಲ ಅಲ್ಲಿ ಆ ಭೂಮಿಂಜಯನನ್ನು ನೋಡಿ ಒಬ್ಬ ಗೋಪಾಲಕ ಹೇಳಿದ ಬುದ್ಧಿ ನಮ್ಮ ಗೋವುಗಳನ್ನೆಲ್ಲ ಹಿಡಿದು ಬಿಟ್ಟರು ಯಾರೋ ಅವರು ಕೌರವರು ಬಂದಿದ್ದಾರೆ ಭೀಷ್ಮ ದ್ರೋಣರೇ ಬಂದಿದ್ದಾರೆ ಅಶ್ವತ್ಥಾಮ ಬಂದಿದ್ದಾರೆ ಆದ್ದರಿಂದ ನೀವು ಗೋವುಗಳನ್ನು ಬಿಡಿಸ್ಕೊಳ್ಳೋದು ಒಂದು ದಾರಿ ಇಲ್ಲ ಅವ್ರು ಹೋದ್ರು ಹೋಗಲಿ ಸುಮ್ಮನೆ ಇರಬೇಕು ಅದನ್ನು ಹೇಳಿದ ನೀವು ಯುದ್ಧದಲ್ಲಿ ಆಸಕ್ತಿ ಇದ್ದರೆ ಏನು ಸೈನ್ಯ ಗಿನ್ಯ ಇದೆಯೋ ತಗೊಂಡು ಬನ್ನಿ ಬಿಡಿಸ್ಕೊಳ್ಳಿ ಇಲ್ಲದೇ ಇದ್ದರೆ ನಾವು ಜವಾಬ್ದಾರರಲ್ಲ ಗೋಪಾಲಕ ಹೇಳಿಬಿಟ್ಟ ಇದನ್ನು ಕೇಳಿ ಉತ್ತರ ಕುಮಾರ ಇದು ಸ್ವಲ್ಪ ಹಾಸ್ಯ ಪ್ರಸಂಗ ಋಷ್ಯಶೃಂಗ ಪ್ರಸಂಗ ಒಂದು ಇದು ಒಂದು ಮಹಾಭಾರತದ ಹಾಸ್ಯ ಪ್ರಸಂಗ ಅದ್ಯಾಹಮನುಗಚ್ಛೇಯಂ ದೃಢಧನ್ವಾಗವಾಂ ಪದಂ ಯದಿ ಮೇ ಸಾರಥಿ ಕಶ್ಚಿತಿ ಭವೇತಿ ಅಶ್ವೇಶು ಕೋವಿದ ಮೊದಲೆಲ್ಲ ಮಾತಾಡ್ತಾ ಇದ್ರು ತುಂಬ ರಂಜನೆ ಮಾಡಿದ್ದಾನೆ ಕುಮಾರವ್ಯಾಸ ಆಹಾ ಈ ಕೌರವರಿಗೆ ಇದೇ ಒಳ್ಳೆ ಸಮಯವಾಗಬೇಕಾ ನಮ್ಮಪ್ಪ ಊರಲ್ಲಿಲ್ಲ ಸೈನ್ಯ ಊರಲ್ಲಿಲ್ಲ ಎಲ್ಲ ಹೋಗಿಬಿಟ್ಟಿದೆ ದಕ್ಷಿಣ ಗೋಗ್ರಹಣಕ್ಕೆ ಕೀಚಕ ಬೇರೆ ಹೋಗಿದ್ದಾನೆ ಇದೇ ಸಮಯದಲ್ಲಿ ಮುತ್ತಿಗೆ ಹಾಕಬೇಕೆ ಅವರು ಇರಲಿ ನಾನೊಬ್ಬ ಇದ್ದೇನೆ ನಾನು ಮಾಡ್ತೇನೆ ಇವತ್ತು ನನ್ನ ಪರಾಕ್ರಮ ತೋರಿಸ್ತೇನೆ ಪಶ್ಯಧ್ವಂ ನನ್ನ ಪರಾಕ್ರಮವನ್ನು ನೋಡಬೇಕು ನೀವು ಭೀಷ್ಮ ಅಂದ್ರೆ ಯಾರು ದ್ರೋಣ ಅಂದ್ರೆ ಯಾರು ನನಗೆ ಹೆಂಗೆ ಗೊತ್ತಿಲ್ಲವೇ ಆರೊಡನೆ ಕಾದುವೆನು ಕೆಲವರು ಹಾರುವರು ಕುಮಾರವ್ಯಾಸ ಯಾರ ಜೊತೆಲಿ ಯುದ್ಧ ಮಾಡಿ ನಾನು ಸರಿಯಾದವರೊಬ್ಬರು ಇಲ್ವಲ್ಲ ಕೆಲವರೆಲ್ಲ ಬ್ರಾಹ್ಮಣರು ಕೆಲರು ಅಂತಕನ ನೆರೆಯೂರವರು ಯಮನ ಊರಿಗೆ ಪಕ್ಕದಲ್ಲಿ ಸಮೀಪದಲ್ಲಿ ಕ್ಯೂ ನಿಂತಿದ್ದಾರೆ ಭೀಷ್ಮನಂತವರು ಛೇ ನಾನು ಯೋಗ್ಯತೆಗೆ ಒಬ್ಬರು ಸರಿ ಇಲ್ಲ ಅದೇನು ಮಾಡಲಿ ನನಗೊಬ್ಬ ಸಾರಥಿ ಇಲ್ಲ ಸರಿಯಾದ ಸಾರ್ ನಮ್ಮಪ್ಪ ಕರ್ಕೊಂಡು ಹೋಗ್ಬಿಟ್ಟು ಆ ಸಾರಥಿಯನ್ನು ಅವನ ಯುದ್ಧದಲ್ಲಿ ಹೋದ ಅಂತ ಸಮಾಚಾರ ಆದ್ದರಿಂದ ನನಗೊಬ್ಬ ಸಾರಥಿ ಸಿಕ್ಕಿಬಿಟ್ಟಿದ್ರೆ ಅಯ್ಯೋ ಇವತ್ತೇನು ಮಾಡ್ತಾ ಇದ್ದೆ ನಾನು ಅನೇನ ಇವ ಮುಹೂರ್ತೇನ ಪ್ರತ್ಯಾನಯೇ ಪಶೂನೇ ಅಷ್ಟಾವಿಂಶತಿರಾತ್ರಂ ವಾ ಮಾಸಂ ವಾ ನೂನಮಂತತಃ ಇದು ಅಷ್ಟಾವಿಂಶತಿ ರಾತ್ರಿ ಇಪ್ಪತ್ತೆಂಟು ರಾತ್ರಿಯಾಗಲಿ ಒಂದು ತಿಂಗಳೇ ಹಿಡಿಯಲಿ ಬೇಕಾದಷ್ಟು ಕಾಲವಾಗಲಿ ಆ ಕೌರವರನ್ನು ಸಂಹಾರ ಮಾಡಿ ನಾನು ಗೋವುಗಳನ್ನು ಮರಳಿಸಿಕೊಂಡು ಬರ್ತೇನೆ ಅದರ ಕೊರತೆ ಒಬ್ಬ ಸಾರಥಿ ಇಲ್ಲ ದುರ್ಯೋಧನಂ ಶಾಂತನಂ ಆ ದುರ್ಯೋಧನ ಏನು ತಿಳ್ಕೊಂಡ ಹೆಣ್ಣೆ ಪುಸ್ತಕಗಳು ಬುದ್ಧಿ ಇಲ್ಲದೆ ಪಾಂಡವರನ್ನ ಕಾಡಿಗೆ ಕಳಿಸಿದ್ನಲ್ಲ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟು ನನ್ನನ್ನು ನಾನೇನು ಜೂಜಾಡ್ತೇನೆ ನನ್ನ ಕೈಲಿ ಕತ್ತಿ ಇಲ್ಲವೇ ಕತ್ತಿ ಜಳಪಿಸ್ತಾ ಇದ್ದಾನೆ ಸುತ್ತ ಇರೋರೆಲ್ಲ ನಾಟ್ಯ ಕಲೋ ಹುಡುಗಿಯರು ನಾಟ್ಯ ಕಲಿತಾ ಇರೋ ಹುಡುಗಿಯರ ಮಧ್ಯದಲ್ಲಿ ಬೆದರುವೇನೆ ಏನೇ ಏನೇ ಏನೇ ನಮ್ಮೂರು ನಾಟಕ ತೋರಿಸ್ತಿದ್ರು ನಾನೇನು ಬೆದರ್ತೇನೆ ಅಂತ ಕತ್ತಿ ಏನೇ ಏನೇ ಒಬ್ಬರು ತೋರಿಸೋದು ಇಲ್ಲ ಇಲ್ಲ ಇಲ್ಲ ನಮ್ಮ ಬೆದರೋರಿಲ್ಲ ಸ್ವಾಮಿ ಅವ್ರು ಹೊಗಳಬೇಕು ಹೀಗೆಲ್ಲ ಹೇಳ್ತಾ ಹೇಳ್ತಾ ಕಿನ್ನು ಪಾರ್ಥೋರ್ಜುನ ಸಾಕ್ಷಾತ್ ನನ್ನ ಯುದ್ಧ ಯಾರು ನೋಡಿದರೆ ಏನು ಅರ್ಜುನನೇ ಅಂತ ಯಾರೊಬ್ಬರು ಹೇಳಬೇಕು ಅಂಥ ಯುದ್ಧವನ್ನು ಮಾಡ್ತೀರಿ ಅಂದಾಗ ಇದನ್ನು ಆ ಪಕ್ಕದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದ ಅರ್ಜುನ ಬೃಹನ್ನಳೆ ವೇಷದಲ್ಲಿ ಓಹೋ ಅರ್ಜುನ ಸಂವ ನೀನು ಶುತ್ವಾ ತದರ್ಜುನೋ ವಾಕ್ಯಂ ರಾಜ್ಞ ಪುತ್ರಸ್ಯ ಭಾಷತಃ ಅತೀತ ಸಮಯೇ ಕಾಲೇ ಪ್ರಿಯಾಂ ಭಾರ್ಯಾಮನಿಂದಿತಾಂ ಆ ನಾಯ ಸೈರಂದ್ರಿ ಬಾರೆಯಲ್ಲಿ ಕರೆದ ಅವನಿಗೋ ಪೀಕ್ಲಾಟ ಊರನ್ನು ರಕ್ಷಿಸುವುದಕ್ಕೂ ಒಬ್ಬರಿಲ್ಲ ಗೋವುಗಳನ್ನು ಬರೋದಕ್ಕೂ ಒಬ್ಬರಿಲ್ಲ ನಿನ್ನೆ ಹೋದವರು ಎಲ್ಲಿ ತಂಗಿದ್ದಾರೆಯೋ ಗೊತ್ತಿಲ್ಲ ಸಮಾಚಾರ ಹೇಳಿ ಕಳಿಸೋದಕ್ಕೆ ಅವಕಾಶವಿಲ್ಲ ಆದ್ದರಿಂದ ಸೈರಂಧ್ರಿಯನ್ನು ಕರೀರಿ ಯಾರು ಹೋದರೂ ಕರ್ಕೊಂಡ್ಬಂದರು ಏ ಸೈರಂಧ್ರಿ ನೀನು ಪಾಂಡವರ ಹತ್ರ ದ್ರೌಪದಿ ಸೇವೆ ಮಾಡಿದ್ದವಳಲ್ಲವೇ ಹೌದು ಸ್ವಾಮಿ ಹಾಗಿದ್ರೆ ಅರ್ಜುನನ್ನು ನೋಡಿದ್ದೆಲ್ಲ ನೀನು ನಾಟಕ ನಾಟಕದೊಳಗೆ ನಾಟಕ ಹೌದು ನೋಡಿದ್ದೆ ಸ್ವಾಮಿ ಈಗ ಉತ್ತರ ಕುಮಾರನಿಗೆ ನೀನು ಹೋಗಿ ಹೇಳು ನಮ್ಮಲ್ಲಿ ನಾಟ್ಯ ಕಲಿಸ್ತಾ ಇರುವ ಈ ಬೃಹನ್ನಳೆ ಒಂದು ಕಾಲದಲ್ಲಿ ಅರ್ಜುನನಿಗೆ ಸಾರಥ್ಯ ಮಾಡಿದ್ದಳು ಮಹಾರಾಜ ಕುಮಾರ ನಿನಗೆ ಇಷ್ಟವಿದ್ದರೆ ಈ ಬೃಹನ್ನಳೆಯನ್ನು ಒಡಂಬಡಿಸ್ತೇವೆ ನೀನು ಸಾರಥಿ ಕರ್ಕೊಂಡು ಯುದ್ಧಕ್ಕೆ ಹೋಗಿ ಬರ್ಬೋದು ಸುರಕ್ಷಿತವಾಗಿ ಅಂತ ಹೋಗಿ ಹೇಳು ಅದು ಸೈರಂಧ್ರಿ ಏನು ಮಾಡಿದ್ಲು ಆ ಕಡೆಯಿಂದ ಹೋಗಿ ಉತ್ತರೆಯನ್ನು ಕರೆದಿದ್ದಾಳೆ ಉತ್ತರನ ತಂಗಿ ಕುಮಾರಿ ಆ ಬೃಹನ್ನಳೆ ಸಾಮಾನ್ಯ ಅಲ್ಲ ಅರ್ಜುನ ಸಾರಥ್ಯ ಮಾಡಿದ್ದುಂಟು ನಿಮಗಿಷ್ಟವಿದ್ದರೆ ಇದನ್ನು ಮಾಡ್ಬೋದು ಯಾಕೆಂದರೆ ಆಪತ್ಕಾಲದಲ್ಲಿ ಮರ್ಯಾದೆ ಇಲ್ಲ ಕಾಲೇತು ಸಂಪ್ರಾಪ್ತೆ ನವ್ರತಂ ನವ್ರತಂ ಪುನಃ ಆಪತ್ಕಾಲ ಭಯಕಾಲದಲ್ಲಿ ವ್ರತಗೀತ ನಿಯಮನಿಷ್ಠೆ ಮಾಡೋ ಹಾಗಿಲ್ಲ ಯಥಾ ದುಃಖಂ ಪ್ರತರತಿ ಕರ್ತುಂ ಯುಕ್ತಂ ಚರೇದ್ಬುಧ ಸದ್ಯದಲ್ಲಿ ಬಂದ ದುಃಖವನ್ನು ಕಳ್ಕೊಳ್ಳಬೇಕು ಇತಿ ಧರ್ಮವಿದ ಪ್ರಾಹು ತಸ್ಮ ದ್ವಾಚ್ಯ ಬೃಹನ್ನಳ ಹೋಗಿ ಹೇಳು ಉತ್ತರ ಬಂದ ಹಾಗೆ ಹೇಳಿದ್ದು ಉತ್ತರ ಕುಮಾರನಿಗೆ ಅದನ್ನು ಕೇಳಿದ ಅವನು ಏನಂದೆ ಬೃಹನ್ನಳಿಯ ಹಾ ನಪಂಸಕನನ್ನು ನಾನು ಕರ್ಕೊಂಡು ಹೋಗಬೇಕೆ ಶಿ ಅಮಂಗಳವಾದ ಮಾತು ಗಂಡು ಅಲ್ಲ ಹೆಣ್ಣು ಅಲ್ಲದೆ ಇದ್ದವನು ಸಾರಥ್ಯ ಮಾಡಿದ್ರೆ ಲೋಕ ಏನು ಹೇಳುತ್ತೆ ನನ್ನನ್ನು ನೋಡಿ ನರಕಂಸಕನಲ್ಲಿ ಕಟ್ಕೊಂಡು ಹೋದ ಅಂತ ಮೊದಲೇ ನನ್ನನ್ನು ಹೀನಾಯ ಮಾಡ್ತಾರೆ ಇದು ಬೇರೆ ಕೆಟ್ಟದ್ದಾಯಿತು ಏನು ತಿಳಿದೆ ನೀನು ಹೋಗಿ ಹೋಗು ಬೃಹನ್ನಳೆ ಗಾಯನೋವಾ ನರ್ತನೋವಾ ಪುನರ್ಭವ ಇದೇನು ಸಂಗೀತ ಕಚೇರಿ ಹೊರಟಿದ್ದೇವಿಯೇ ನಾಟ್ಯಕ್ಕೆ ಹೊರಟಿದ್ದೇವಿಯೇ ಅದೆಲ್ಲ ಆಗೋದಿಲ್ಲ ಅಂದಾಗ ಉತ್ತರೆ ಮತ್ತೆ ಹೋಗಿ ಹೇಳಿದಳು ಸೈರಂದ್ರಿ ಹೇಳಿ ಕಳಿಸಿದ್ಲು ನಿಮ್ಗೆ ಗೊತ್ತಿಲ್ಲ ಅವ್ರ ಯೋಗ್ಯತೆ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ ತ್ವಯಾ ಸಾರಥಿನ ಪಾರ್ಥ ನಿಮ್ಮ ತರ್ಪಯತ್ ಈ ಎಲ್ಲಿ ಮಾಡಿದ್ದು ಸಾರಥ್ಯವನ್ನು ಅದಕ್ಕೆ ಸೈರಂತ್ರಿ ಹೇಳಿದ್ದು ಖಾಂಡವನವನ್ನು ಅರ್ಜುನ ಸುಟ್ಟಾಗ ಸಾಕ್ಷಾತ್ ಅರ್ಜುನನ ಆಗಿದ್ದದ್ದು ಈ ಬೃಹನ್ನಳೆ ಆದ್ದರಿಂದ ನೀನು ಉದಾಸೀನ ಮಾಡಬೇಡ ಸರಿ ಯೋಚನೆ ಆಯ್ತು ಅವನಿಗೆ ಬೇರೆ ಯಾರು ಇಲ್ಲಿ ಏನು ಮಾಡಲಿ ನಾನು ಸತ್ತತ್ರ ನಮ್ಮ ಸಂಯುಕ್ತಂ ಅಕರೋತಿ ಪಾಂಡವೋ ಬಹು ಒಬ್ರೊಬ್ಬರಲ್ಲಿ ಮಾತುಕತೆ ನಡೆದಿದ್ದೆಲ್ಲ ಹೇಳ್ತಾರೆ ಬೃಹನ್ನಳೆಯನ್ನು ಕರೆಸಿದ ಉತ್ತರ ಕುಮಾರ ಏನು ಬೃಹನ್ನಳೆ ಸಾರಥ್ಯ ಮಾಡಿ ರೂಢಿ ಇದೆಯಂತಲ್ಲ ನಿನಗೆ ಹೇಳಿಲ್ವಲ್ಲ ನೀನು ಇಲ್ಲ ಸಾಹೇಬ್ರೆ ಹೇಳೋ ಅವಕಾಶ ಬಂದಿರಲಿಲ್ಲ ಈಗ ಆಪತ್ಕಾಲವಾದ್ರಿಂದ ಹೇಳ್ತೇನೆ ಹಾಗಿದ್ದ ಸಾರಥ್ಯ ಮಾಡ್ತೀಯಾ ನನಗೆ ಹೌದು ಮಾಡ್ತೀನಿ ಜೋಪಾನ ಕರ್ಕೊಂಡೋಗಿ ಕರ್ಕೊಂಬರ್ತೀಯಾ ಜೋಪಾನವಾಗಿ ಕರ್ಕೊಂಡು ಹೋಗ್ತೇನೆ ಸರಿ ವೀಳ್ಯವನ್ನು ಕೊಟ್ಟಿದ್ದಾನೆ ಹೊಸ ವಸ್ತ್ರಗಳನ್ನು ಕೊಟ್ಟ ಕವಚವನ್ನು ಕೊಟ್ಟ ಬೇಕೆಂತ ಅರ್ಜುನ ಕವಚವನ್ನು ಹಿಂದೆ ಮುಂದಾಗಿ ತೊಡುವುದಕ್ಕೆ ಹೋದಾಗ ಅಂಥ ಪುರಸ್ತ್ರೀಯರೆಲ್ಲ ಗೊಳ್ಳಂತ ನಕ್ಕು ಚಪ್ಪಾಳೆ ಹಾಕ್ತಾರೆ ಕವಚ ತೊಡುವುದಕ್ಕೆ ಬರದೇ ಇದ್ದವನು ಸಾರಥ್ಯ ಹಾಗೆ ಮಾಡ್ತಾನೆ ಎಂಬುದಾಗಿ ಆಮೇಲೆ ಆಯಿತು ಮಂಗಳಾರತಿ ಮಾಡಿದರು ದೀಪಾರತಿಗಳನ್ನು ಎತ್ತಿದರು ಹಣೆಗೆ ತಿಲಕವನ್ನು ಹಚ್ಚಿದರು ಉತ್ತರೇ ಬೃಹನ್ನಳೆಗೆ ತನ್ನ ಗುರು ನಾಟ್ಯ ಗುರುವಾದ ಬೃಹನ್ನಳೆಗೆ ಹೇಳ್ತಾಳೆ ಈಗ ಸಾರ್ಥಿಯಾಗಿ ಹೋಗ್ತಾ ಇದ್ದೀರಿ ಗುರುಗಳೇ ಯುದ್ಧ ಭೂಮಿಯಲ್ಲಿ ಖಂಡಿತ ಗೆದ್ದು ಬರ್ತೀರಿ ನಮ್ಮ ಅಣ್ಣ ಮಹಾವೀರ ಬರುವಾಗ ನನ್ನ ಗೊಂಬೆಗಳಿಗೆ ಆಟ ಆಡುವುದಕ್ಕೆ ಒಂದಷ್ಟು ಒಳ್ಳೆಯ ಬಟ್ಟೆಗಳು ಬೇಕು ನಮ್ಮೂರಲ್ಲಿ ಸಿಕ್ಕೋದಿಲ್ಲ ಸರು ಬೇಕು ಬೇಕಾದ ಚೀನಾಂಬರಗಳನ್ನು ಬಣ್ಣ ಬಣ್ಣದ್ದನ್ನು ಸರಿಗೆ ಪಂಚಗಳನ್ನು ಧರಿಸಿರ್ತಾರೆ ಒಂದಷ್ಟು ವಸ್ತ್ರ ತಗೊಂಡು ಬಂದರೆ ನನಗೆ ಗೊಂಬೆಗಾಗ್ತದೆ ಎಂಬುದಾಗಿ ಪಾಂಚಾಲಿಕ ಅಂದರೆ ಗೊಂಬೆ ಪಾಂಚಾಲಿ ಅಂದರೆ ಪಾಂಚಾಲ ದೇಶದ್ದು ಅಂತಲ್ಲ ಅಲ್ಲಿ ಮಣ್ಣಿನ ಗೊಂಬೆ ಪ್ರಸಿದ್ಧ ಇತ್ತು ಧ್ರುವದ ಮಹಾರಾಜನ ಊರಿನಲ್ಲಿ ಬೃಹನ್ ನಡೆಯಾನಯೇಥ ವಾಸಾಂಸಿರುಚರಾಣಿ ಚ ಪಾಂಚಾಲಿಕಾಯ ಚಿತ್ರಾಣಿ ಸೂಕ್ಷ್ಮಾಣಿ ಮೃದೂನಿ ಚ ವಿಜಿಚ್ಚ ಭೀಷ್ಮ ದ್ರೋಣ ಮುಖಾನ್ ಗುರೂನಿ ಭೀಷ್ಮನ ಪಂಚೆ ದ್ರೋಣನ ಪಂಚೆ ಏನೇನು ಸಿಕ್ಕುತ್ತೆ ಒಳ್ಳೆ ಜರತಾರಿ ಬಣ್ಣ ಬಣ್ಣಾಗಿರೋದು ತುಂಬ ಅಂತ ಹೇಳಿದ ಮೇಲೆ ಕುದುರೆಗಳನ್ನು ಜೋಡಿಸಿದ್ದಾನೆ ಅರ್ಜುನ ರಥಕ್ಕೆ ಒಳ್ಳೆ ಬಂಗಾರದಿಂದ ಅದು ಅಲಂಕಾರವಾಗಿದ್ದು ಸ್ತ್ರೀಯಶ್ಚ ಕನ್ಯಾಶ್ಚ ದ್ವಿಜಾಶ್ಚ ಸುವ್ರತಃ ಬ್ರಾಹ್ಮಣರನ್ನು ಕರೆಸಿದ್ರು ಅಕ್ಷತೆ ಹಾಕಿದರು ಆರತಿ ಎತ್ತಿದ್ರು ಹೊರಟಿತು ರಥ ಹೊರಟ ಕೂಡಲೇ ಊರು ಬಿಟ್ಟು ಹೊರವಳಿಯಕ್ಕೆ ಬಂದು ಕೂಡಲೇ ಸುಮ್ಮನೆ ಕುದುರೆ ಮುಟ್ಟಿದರೆ ಇಡೀ ರಥ ಗಾಳಿಯಲ್ಲಿ ಹಾರೋದಕ್ಕೆ ಆರಂಭವಾದ ಕೂಡಲೇ ಉತ್ತರನಿಗೆ ಒಡರಿತು ಸ ರಾಜಧಾನ್ಯ ನಿರ್ಯಾಯ ವೈರಾಟಿ ಅಕುತೋ ಭಯ ಭಯಾಹೀತ್ಯಬ್ರವೀತ್ ಸೂತಂ ಯತ್ರತೆ ಕೊರವೋಗತ ಊರ್ ಭಾಗದಲ್ಲಿ ಹೇಳ್ತಾನೆ ಸಾರಥಿ ಹೆದರಬೇಡ ಧೈರ್ಯವಾಗಿ ಆ ಕುರುಗಳು ಎಲ್ಲಿದ್ದಾರೆಯೋ ನಮಗೆ ಓವನ್ನು ಹಿಡಿದವರು ಅಲ್ಲಿ ತಗೊಂಡೋಗಿ ನಿಲ್ಲಿಸು ಅಂತ ಹೇಳಿದ ಕೂಡಲೇ ರಥ ಓಡಿದ ವೇಗಕ್ಕೆ ಕಂಬವನ್ನು ಅಪ್ಪಿಕೊಂಡಿದ್ದಾನೆ ಅಯ್ಯೋ ನನಗೆ ಭಯವಾಗ್ತಾ ಇದೆ ಯಾರಯ್ಯ ನೀನು ಇಷ್ಟು ಬೇಗದಲ್ಲಿ ರಥ ಬಿಡುವುದೇ ತತಸ್ತಾನ್ ಚೋದಯಾಮಾಸ ಸತಶ್ವಾನ್ ಪಾಂಡುನಂದನ ತೇ ನರಸಿಂಹೇನ ನರಸಿಂಹೇನ ನೋದಿತಾ ವಾತರಂಹಸಃ ಗಾಳಿಯಲ್ಲಿ ಹಾರ್ತಾ ಇವೆ ಸ್ಮಶಾನಮಭಿತೋ ಗತ್ವ ಆಸಸಾದ ಕುರುನಥ ಒಂದೇ ಏಟಿಗೆ ಸ್ಮಶಾನಕ್ಕೆ ಬಂದಿದ್ದಾರೆ ಯಾವ ಶಮಿ ವೃಕ್ಷದ ಮೇಲೆ ಪಾಂಡವರು ಆಯುಧಗಳನ್ನು ಕಟ್ಟಿದ್ರೋ ಅದೇ ಜಾಗಕ್ಕೆ ಬಂದಿದ್ದಾರೆ ಇವನು ಅದನ್ನು ನೋಡಿದ ಹೃಷ್ಟರೋಮ ಭಯೋದ್ಯಜ್ಞ ಪಾರ್ಥಂ ವೈರಾಟಿರಬ್ರವೀತಿ ವೈರಾಟಿ ವಿರಾಟನ ಮಗ ಹೇಳ್ತಾನೆ ಏನು ಎದುರು ನಿಂತಿರೋದು ಸೈನ್ಯವೋ ಸಮುದ್ರವೋ ಇದು ಆಕಾಶವೋ ಗಂಧರ್ವರ ಸೇನೆಯೋ ನನ್ನನ್ನು ಬಿಟ್ಟುಬಿಡು ಬಿಟ್ಟುಬಿಡು ಅಯ್ಯ ಸಾರಥಿ ನಾನು ಹೆಂಗಸರ ಮಧ್ಯದಲ್ಲಿ ಏನೋ ತಿಳ್ಕೊಳ್ಳಾರದೆ ಹೇಳಿಬಿಟ್ಟೆ ನನಗೆ ಈ ಸೈನ್ಯ ಜೊತೆ ಯುದ್ಧ ಮಾಡೋಕ್ಕೆ ಸುತರಾಮ್ ನನಗೆ ಧೈರ್ಯ ಬರ್ತಾ ಇಲ್ಲ ನೋತ್ಸಹೇ ಕುರುಭಿರ್ಯೋದ್ಧಂ ರೋಮಹರ್ಷಂ ಹಿ ಪಶ್ಯಮೇ ಭಯದಿಂದ ನನಗೆ ರೋಮಹರ್ಷ ಆಗ್ತಾ ಇದೆ ನಾನೇನು ಮಾಡಿ ನಾಶಂಸೆ ಭಾರತೀಂ ಸೇನಾಂ ಪ್ರವೇಶಂ ಭೀಮ ಕಾರ್ಮುಕ ನಾ ಸುಮ್ಮನೆ ಕೇಳಿದ್ದೆ ಕೌರವರು ಸೈನ್ಯ ಹೇಗಿರಬಹುದು ಅಂತ ಕೇಳಿದ್ದೆ ಚಿತ್ರಪಟದಲ್ಲಿ ನೋಡಿದ್ದೆ ನಾನಿಲ್ಲಿ ಕಣ್ಣಲ್ಲಿ ನೋಡಿದ್ದೆ ಯತ್ರ ದ್ರೋಣಶ್ಚ ಭೀಷ್ಮಶ್ಚ ಕೃಪಃ ಕರ್ಣ ವಿವಿಂಶತಿ ಇಂಥ ಅತಿರಥ ಮಹಾರಥರು ಇರ್ತಕ್ಕ ಸೈನ್ಯದಲ್ಲಿ ನಾನು ಒಬ್ಬನೇ ಸಿಂಧ ಸೈನ್ಯ ಬೇರೆ ಇಲ್ಲ ಅಯ್ಯೋ ಈ ಆನೆಗಳು ಹೇಗಿವೆ ಅಯ್ಯೋ ಈ ಕುದುರೆಗಳು ಹೇಗಿವೆ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಹೇಳಿ ಹೃಷಿತಾನುಚ ರೋಮಾಣಿ ಕಶ್ಮಲಂಚಾಗತಮ್ಮ ನನ್ನ ತಲೆ ಸುತ್ತಾ ಇದೆ ಕಣ್ಣು ಕತ್ತರಿ ಆಗ್ತಾ ಇದೆ ನಾನು ಏನು ಮಾಡಲಿ ಅಂತ ಕಂಬಕ್ಕೆ ಹೊರಗಿದ್ದಾನೆ ತಬ್ಬಿಕೊಂಡಿದ್ದಾನೆ ರಥ ಓಡ್ತಾ ಇದೆ ಹಿಂದೆ ತಿರುಗಿ ಹೇಳಿದ ಅರ್ಜುನ ಬೃಹನ್ನಳೆ ವೇಷದಲ್ಲಿದ್ದವನು ಯಾಕೋ ಇಷ್ಟು ಹೆದರ್ತಾ ಇದ್ದೀಯೇ ಭಯೇನ ದೀನ ರೂಪೋಸಿ ದ್ವಿಶತಂ ಹರ್ಷವರ್ಧನ ನಚತಾವತ್ ಕರ್ಮ ಪರೈ ಕಿಂಚಿತೀರಣಾಗಿರೆ ಶತ್ರುಗಳು ಇನ್ನೂ ಬಾಣವನ್ನೇ ಬೀಸಿಲ್ಲ ನೀನು ಅವ್ರ ಮೇಲೆ ಏನೂ ಪ್ರಯೋಗ ಮಾಡಿಲ್ಲ ಸುಮ್ಮನೆ ನೋಡಿಯೇ ಹೆದರ್ತಾ ಇದ್ದೀಯೇ ಇದಂಥ ವೀರ ಏನು ಹೇಳಿದೆ ಹೆಂಗಸರ ಮಧ್ಯದಲ್ಲಿ ಏನು ಹೇಳಿದೆ ಎಷ್ಟೊತ್ತು ನೀನು ಪರಾಕ್ರಮವನ್ನು ತೋರಿಸು ವಿರಾಟ ವಂಶದ ಕೀರ್ತಿಯನ್ನು ಮುರಿಬೇಡ ನೀನು ತಥಾ ಸ್ತ್ರೀಷು ಪ್ರತಿಷ್ಠುತ್ಯ ಪೌರುಷಂ ಪುರುಷೇಶು ಚ ಎಲ್ಲ ಗೆದ್ಕೊಂಬರ್ತೀನಿ ಅಂತ ಹೇಳಿ ನಿನ್ನ ತಂಗಿಗೆ ಮಾತು ಕೊಟ್ಟಿದ್ದೀಯೆ ಪಂಚೆ ತೊಗೊಂಬರ್ತೀನಿ ಅಂತ ಬರೀ ಹೊಗಳಿಸ್ಕೊಂಡ್ರೈತೆ ಅಂತ ಕೇಳನಾಗಿ ಉತ್ತರ ಹೇಳ್ತಾನೆ ಕಾಮಂ ಹರಂತು ಮತ್ಸ್ಯಾನಾಂ ಭೂಯಾಂ ಸಹ ಕುರಬೋಧನಂ ನಮ್ಮ ಗೋವುಗಳು ಮಾತ್ರ ಅಲ್ಲ ಊರಿಗೆ ಮುತ್ತಿಗೆ ಹಾಕಿ ನಮ್ಮ ಬೊಕ್ಕಸವನ್ನೇ ತಗೊಂಡು ಹೋದರೂ ಸರಿಯೇ ನನ್ನ ಮಾತ್ರ ಜೀವಂತ ಬಿಟ್ಟು ಬಿಡು ನನಗೆ ಸೈನ್ಯ ಕಂಡು ತುಂಬ ಭಯವಾಗ್ತಾ ಇದೆ ಊರಿಗೆ ಹೋದರೆ ಬೇಕಾದಷ್ಟು ಬಹುಮಾನಗಳನ್ನು ಕೊಡ್ತೇನೆ ನಿನಗೆ ಇತ್ಯುಕ್ತ ಭೀತೋ ರಥಾತಿ ತೀಪ್ರಸ್ಕಂದ್ಯ ಕುಂಡಲಿ ರಥದಿಂದ ಹಾಗೆಯೇ ಧುಮುಕಿ ಓಡ್ತಾ ಇರೋ ರಥದಿಂದ ಕೆಳಗೆ ಧುಮುಕಿ ಓಡ್ತಾ ಇದ್ದಾನೆ ಎರಡು ಕಿವಿಗಳಲ್ಲಿದ್ದ ಕುಂಡಲಗಳು ಗಳಗಳಗಳ ಶಬ್ದ ಮಾಡ್ತಾ ಇವೆ ಅರ್ಜುನ ನೋಡಿದ ಈ ಪಾಪಿ ಓಡ್ತಾ ಇದ್ದಾನಲ್ಲ ಕೌರವ ಸೈನ್ಯ ನಗೆಗಡಲು ಕೋಟಿ ಕೋಟಿ ವೀರರು ಚಪ್ಪಾಳೆ ಹಾಕಿ ನಗುತ್ತಾ ಇದ್ದಾರೆ ಇಂಥವನ್ನು ಕಟ್ಕೊಂಡು ಯಾವನ ಯಾವ ಎದುರಿಗೆ ಬಂದವನು ಯಾವನೋ ನಪಂಸಕನ ಹಾಕಿ ಕಾಣಿಸ್ತಾ ಇದ್ದಾನೆ ವೇಷ ಅವನದು ಕಿವಿಯಲ್ಲಿದ್ದ ಹವಳ ಕೆಂಪು ಲಂಗ ಅದೆಲ್ಲ ನೋಡಿ ಥೂ ಇಂಥದ್ದೊಂದು ನಾವು ಪ್ರತಿ ಸೈನ್ಯವನ್ನು ನೋಡಿಯೇ ಇರಲಿಲ್ಲ ಅಂತ ಚಪ್ಪಾಳೆ ಹಾಕಿ ನಗುತ್ತಾ ಇದ್ದಾರೆ ಅದು ನಗೆ ಕಂಡು ಭಯವಾಗ್ತಿಲ್ಲ ಓಡ್ತಾ ಇದ್ದಾನೆ ಅರ್ಜುನ ನೋಡಿದ ಇದು ನಾವು ಅನ್ನ ತಿಂದದ್ದಕ್ಕೆ ಅವರ ಋಣವನ್ನು ತೀರಿಸಬೇಕಾದ್ದು ಒಂದು ಕರ್ತವ್ಯ ಇವನ್ನ ಕೈ ಬಿಡೋ ಹಾಗಿಲ್ಲ ಅಂತ ರಥವನ್ನು ಹಾಗೆಯೇ ಹಿಂದೆ ಹಿಂದಕ್ಕೆ ಇವತ್ತು ನಾವು ಇಂಗ್ಲೀಷಲ್ಲಿ ರಿವರ್ಸ್ ತಗೊಳ್ಳೋದು ಅಂತ ಹೇಳ್ತೇವಲ್ಲ ಯಂತ್ರದಂತೆ ನಡೆಯುವಂಥ ಒಂದು ಮೋಟಾರ್ ಕಾರ್ ವಾಹನ ಹಿಂದೆ ಕುದುರೆಗಳು ಕಟ್ಟಿದ್ದ ರಥವನ್ನು ಹಿಂದೆ ಹಿಂದಕ್ಕೆ ಮಾಡಿದ್ದಾನೆ ಕುದುರೆಗಳು ಸಲೀಸಾಗಿ ಹೇಳಿದಂತೆ ಕೇಳಿದೆ ಕೇಳ್ತಾ ಇವೆ ರಥ ಹಿಂದಕ್ಕೆ ಹೋಗಿದೆ ಉತ್ತರ ಕುಮಾರ ಓಡುವ ವೇಗಕ್ಕೆ ಎರಡರಷ್ಟು ವೇಗದಲ್ಲಿ ಓಡಿ ಅವನನ್ನು ಹಿಡಿದಿದ್ದಾನೆ ಅರ್ಜುನ ಹಿಡ್ಕೊಂಡು ಹೇಳಿದ ನೀನು ಸುಮಾರಾಗಿ ಗೌರವದಿಂದ ಬರ್ತೀಯ ನಿನಗೆ ನಾಲ್ಕು ಬಿಡಬೇಕೆ ನಾನು ಅಯ್ಯೋ ನಿನ್ನ ಸಾರಥಿ ಮಾಡಿಕೊಂಡು ಅನ್ಯಾಯವಾಗಿ ಕೆಟ್ಟೋದ್ನಲ್ಲ ನಾನು ನಮ್ಮ ಅನ್ನ ತಂದದ್ದಕ್ಕೆ ನನ್ನ ಮೇಲೆ ಕರುಣೆ ಬೇಡವೆ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಿದಾಗ ಅರ್ಜುನ ಹೇಳ್ದ ಒಂದೊಂದು ಹೆಜ್ಜೆ ಮುಂದಕ್ಕೆ ಇಟ್ಟರೆ ಅಶ್ವಮೇಧ ಫಲ ಅಂತಾರೆ ಓಡ್ತಿಯಲ್ಲೋ ಅಂದರೆ ಬೇಡ ಬೇಡ ಮೇಲೆ ನಾನೇ ಸಾಕ್ಷಾತ್ ಅಶ್ವಮೇಧ ಮಾಡ್ತಾನೆ ಅರ್ಜುನ ಹೇಳ್ದ ಸತ್ರ ವೀರ ಸ್ವರ್ಗ ಸಿಗುತ್ತೆ ಅದಕ್ಕೆ ಉತ್ತರ ಕುಮಾರ್ ಹೇಳ್ತಾನೆ ಯಮಗಂ ಅರಮನೆಯನ್ನು ಆರ್ಯರೇ ಸಾಕೆನ್ನುತ್ತಾ ಸ್ವರ್ಗದ ಅಪ್ಸರೇ ಬೇಡ ಅರಮನೆ ಸ್ತ್ರೀಯರೇ ಸಾಕು ಬಿಟ್ಬಿಟ್ರೆ ಸೇದಲ ಕುಮಾರವ್ಯಾಸ ತುಂಬ ರೋಚಕ ಮಾಡಿದ್ದಾನೆ ಈ ಜಾಗದಲ್ಲಿ ಆಮೇಲೆ ಒಂದು ಮಾತನ್ನಾಡಿದ ಬೃಹನ್ನಳೆ ನೋಡು ಈಗ ನಿನಗಿರುವುದು ಒಂದೇ ಒಂದು ಆಯ್ಕೆ ಇಲ್ಲ ನೀ ಯುದ್ಧ ಮಾಡು ಇಲ್ಲ ನಾನೇ ಯುದ್ಧ ಮಾಡ್ತೀನಿ ಬಹನ್ನಳೆಗೆ ಉತ್ತರ ಕುಮಾರ್ ಹೇಳಿ ನನಗೆ ಆಗ್ತಾ ಇಲ್ಲ ನಿನಗಾಗುತ್ತೆ ನಿನಗಾಗುತ್ತಂತಾನೆ ಅಪಂಸಕನಿಗೆ ಅಂತ ಹೇಳಲಾಗಿ ಸುಮ್ಮನೆ ನೀನು ಕಳಹ ಬೇಡ ಕಟವಾಯ ಕೊಯ್ಯುವೆನು ಏನು ತಾಹ ಬಾಯಿ ಕಿತ್ತಾಕ್ಬಿಡ್ತೀನಿ ನೋಡು ಅಂದಾಗ ಅಯ್ಯೋ ಅಂತ ಹೇಳ್ತಾನೆ ಬಾಯಲ್ಲಿ ಬೆರಳಿಟ್ಕೊಂಡು ಆಗ ಬರ್ನಳೆ ರೂಪದ ಅರ್ಜುನ ಹೇಳಿದ ನೀನು ಸಾರಥ್ಯವನ್ನಾದರೂ ಮಾಡು ಹೆದರಬೇಡ ಕುದುರೆ ಬಿಡ್ತೀಯೋ ಇಲ್ವೋ ರಥ ಓಡಿಸು ನಾನು ಯುದ್ಧ ಮಾಡ್ತೀನಿ ಹೇಗೆ ಮಾಡ್ತೀನಿ ನೀನು ನಿನಗೆ ಯಾಕೆ ಅದು ಅಂತ ಹೇಳಿದವನೇ ಇಷ್ಟಕ್ಕೆ ಇಷ್ಟವಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು ಉತ್ತರ ಕುಮಾರ ರಥವನ್ನು ಈ ಕಡೆ ಪಶ್ಚಿಮಕ್ಕೆ ತಿರುಗಿಸಿ ನೇರವಾಗಿ ಸ್ಮಶಾನದೊಳಕ್ಕೆ ಹೋದರು ಇಷ್ಟರಲ್ಲಿ ಆ ಉತ್ತರ ಕುಮಾರ ಓಡುವುದನ್ನು ಹಿಡಿಯುವುದಕ್ಕೆ ಹಿಂದೆ ಹೋದಂಥ ರಥದ ಚಳಕವನ್ನು ನೋಡಿದರು ಭೀಷ್ಮರು ದ್ರೋಣರು ಇಂಥದ್ದೊಂದು ರಥ ಹಿಂದೆ ಹಿಂದೆ ನಡೆಸುವ ಚಳಕ ಇರುವುದು ಅರ್ಜುನನಿಗೊಬ್ಬನಿಗೆ ಕುದುರೆಗಳಿಗೆ ಮುಗ್ಗರಿಸದಂತೆ ಆಯಾಸವಾಗದಂತೆ ಅದರ ಮಧ್ಯದಲ್ಲಿ ಜುಟ್ಟು ಬೇರೆ ಬುಟ್ಟು ಬಿಟ್ಟು ಹೋಯಿತು ತಲೆ ಉದ್ದವಾದ ಕೇಶ ಇತ್ತು ಕಟ್ಟಿದ್ದ ಬಿಳಿ ಬಟ್ಟೆಯನ್ನು ಅರ್ಜುನ ಅದನ್ನೇ ತೆಗೆದು ಸಿಂಬಿ ಕಟ್ಟಿಕೊಳ್ಳೋದನ್ನು ನೋಡಿದರು ಈ ಕೂದಲನ್ನು ನೋಡಿದರೆ ರಥ ನಡೆಸುವ ವೇಗವನ್ನು ನೋಡಿದರೆ ನಮ್ಮ ಅರ್ಜುನ ಕಾಣಿಸ್ತಾನೆ ಅಂತ ದ್ರೋಣರು ಭೀಷ್ಮರು ಮಾತನಾಡಿಕೊಳ್ತಾ ಇದ್ದಾರೆ ಎಲ್ಲಿ ಹೋದರು ಇವರು ಆ ಕಡೆ ಸ್ಮಶಾನಕ್ಕೆ ಯಾಕೆ ಹೋದರು ಮುಂದೆ ಏನು ಗೊತ್ತಾಗಲಿಲ್ಲ ಈ ಕಡೆಯಲ್ಲಿ ಏವ ಕೌಂತೇಯ ಕೌಂತೆಯ ರಥೋತ್ತರಂ ದೀರ್ಘಾಂ ವೇಣೀಂ ವಿಧುನ್ಮಾನಃ ಸಾಧುರಕ್ತೇ ಚ ವಾಸಸಿ ಕೆಂಪು ಬಟ್ಟೆ ಹುಟ್ಟಿದ್ದ ಕೂದನೆಲ್ಲ ಕೊಡವಿಕೊಂಡ ಗಟ್ಟಿಯಾಗಿ ಕಟ್ಟಿದ್ದಾನೆ ಅಲ್ಲಿಂದ ಆಚೆಗೆ ಆ ರಥವನ್ನು ಸ್ಮಶಾನಕ್ಕೆ ಓಡಿಸಿದರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯೋ ನನ್ನ ಅಂತ ಕೇಳ್ದ ಅವನು ಉತ್ತರ ಕುಮಾರ ಇಲ್ಲಿ ಬಾಯಿಲಿ ಒಂದು ತಮಾಷೆ ಇದೆ ಈ ಮರದ ಮೇಲೆ ಶಮಿ ವೃಕ್ಷದ ಮೇಲೆ ಅಜ್ಞಾತವಾಸಕ್ಕೆ ಹೋದ ಪಾಂಡವರು ಎಲ್ಲಿಯೋ ಆಯುಧಗಳನ್ನು ಬಚ್ಚಿಟ್ಟಿದ್ದಾರೆ ಅಂತ ನಾವು ಕೇಳಿದ್ದುಂಟು ಅಲ್ಲಿ ನೋಡು ಆ ಗಂಟು ನೇತಾಡ್ತಾ ಇದೆ ಅದನ್ನು ಇಳಿಸು ಒಂದು ಅದನ್ನು ನೋಡ್ತಾನೆ ಕಂಡುಬಿಟ್ಟು ಅಯ್ಯೋ ಅದು ಹೆಣ ಅದು ಆ ಹೆಣವನ್ನು ನಾನು ಹೇಗೆ ಮುಟ್ಟಿ ರಾಜ್ಕುಮಾರ ಉತ್ತಮ ಜಾತಿ ಅವನು ಅಂತ ಹೇಳುವಾಗ ಉತ್ತಮ ಜಾತಿ ಅಧಮ ಜಾತಿ ಅಲ್ಲ ಅದು ಹೆಣ ಅಲ್ಲ ಅದರೊಳಗೆ ಆಯುಧ ಇದೆ ಹೋಗುವಂತ ನಿನಗೆ ಯಾಕೆ ಗೊತ್ತಾಯಿತು ಸುಮ್ಮನೆ ಹೇಳಿದಷ್ಟು ಮಾಡು ಬೆದರಿ ಹತ್ತಿದ ಉತ್ತರ ಕುಮಾರ ಮತ್ತೆ ಭಯಪಡ್ತಾನೆ ಹೆಣ ಅಲ್ಲ ಕಾಣೋ ಅಲ್ಲೇ ಕೊಂಬೆ ಮೇಲಿಟ್ಕೊಂಡು ಆ ಚರ್ಮವನ್ನು ಬಿಚ್ಚಿ ನೋಡು ಅಂದಾಗ ಅದನ್ನು ಬಿಚ್ಚುತ್ತಾನೆ ಒಂದೊಂದೇ ಆಯುಧಗಳನ್ನು ನೋಡಿ ಅಯ್ಯೋ ಇದು ಕಣ್ಣು ಕೋರೈಸ್ತಾ ಇದೆಯಲ್ಲ ಇದು ಯಾರ್ದು ಇದು ಆಯುಧ ಯಾವ ಇದು ಆಯುಧ ಸೂರ್ಯ ಯತ್ರ ಚ ಸೌವರ್ಣಾ ತ್ರಯೋ ಭಾಸಂತಿ ದಂಶಿತ ಆ ಪಾಂಡವರ ಆಯುಧಗಳು ವರ್ಣನೆ ಕೊಡ್ತಾರೆ ಬಿಂದವು ಹೋಜಾತ ರೂಪಸ್ಯ ಶತಂ ಯಸ್ಮಿನ್ ನಿಪಾತಿತಾ ಸಹಸ್ರಕೋಟಿ ಸೌವರ್ಣಾ ಕಸ್ಯ ಇತದ್ಧನುರುತ್ತಮ ಯಾವ ಬಿಲ್ಲು ಅಂತ ಕೇಳಿದ ಬಂಗಾರದ ಬೊಟ್ಟುಗಳು ಸಾವಿರಾರು ಬೊಟ್ಟುಗಳು ಸಹಸ್ರಕೋಟಿ ಸೌವರ್ಣ ಕಣ್ಣು ಕೋರೈಸ್ತಾ ಇವೆ ಯಾವ ಬಿಲ್ಲಿದು ನೋಡಿದ್ರೆ ಹೆದರ್ತಾ ಇದ್ದೇನೆ ಹಾವಿನಂತ ಬುಸ್ಕೊಡ್ತಾ ಇದೆ ಕೆಳಗಿಂದ ಹೇಳಿದ ಅರ್ಜುನ ನೋಡೋದು ಅರ್ಜುನನ ಬಿಲ್ಲು ಅದಕ್ಕೆ ಗಾಂಡೀವ ಅಂತ ಹೇಳ್ತಾರೆ ಗಾಂಡೀವದ ಕಥೆ ಕೇಳಿದ್ದೀಯೇನು ಮರುಳೆ ದೇವತೆಗಳೆಲ್ಲ ಪೂಜೆ ಮಾಡಿದ್ದಾರೆ ಅದಕ್ಕೆ ಸ್ವಯಂ ಬ್ರಹ್ಮದೇವ ದೇವತೆಗಳ ಆಯುಷ್ಯ ಕ್ರಮದಲ್ಲಿ ಒಂದು ಸಾವಿರದ ಐದುನೂರು ವರ್ಷ ಧರಿಸಿದ್ದ ಬಿಲ್ಲು ಆಮೇಲೆ ಶಂಕರ ಒಂದು ಸಾವಿರ ವರ್ಷ ಧರಿಸಿದ್ದ ಬಿಲ್ಲು ಇಂದ್ರ ಐವತ್ತು ವರ್ಷ ಧರಿಸಿದ್ದ ಬಿಲ್ಲು ಸೋಮದೇವ ಐದುನೂರು ವರ್ಷ ಧರಿಸಿದ್ದ ಬಿಲ್ಲು ವರುಣನ ಕೈಗೆ ಬಂದ ಮೇಲೆ ನೂರು ವರ್ಷ ಧರಿಸಿದ್ದ ಈಗ ಅರ್ಜುನ ಇದನ್ನು ಒಟ್ಟು ಅರವತ್ತೈದು ವರ್ಷ ಧರಿಸ್ತಾನೆ ಅಂತ ಅವನಿಗೆ ಆಶೀರ್ವಾದವನ್ನು ಮಾಡಿ ಅಗ್ನಿ ಕೊಟ್ಟಿದ್ದಾನೆ ಇದು ಕಾಂಡವದಲ್ಲಿ ಬಂದದ್ದು ಲೆಕ್ಕಾಚಾರ ಹಾಕ್ಕೊಳ್ಳಿ ವನವಾಸ ಅಜ್ಞಾತವಾಸ ಹದಿಮೂರು ವರ್ಷ ಪಟ್ಟಾಭಿಷೇಕ ಆದಮೇಲೆ ಮೂವತ್ತಾರು ವರ್ಷ ಅಲ್ಲಿ ನಲವತ್ತೊಂಬತ್ತು ವರ್ಷ ಅದಾದಮೇಲೆ ಹದಿನಾರು ವರ್ಷ ಇವನ ಕೈಲಿರುತ್ತೆ ಯಾದವ ಸಮಾಪ್ತಿ ಕಾಲದಲ್ಲಿ ಆ ಬಿಲ್ಲಿನ ಶಕ್ತಿ ಹೋಗ್ತದೆ ಕರೆಕ್ಟ್ ಲೆಕ್ಕ ಕೊಟ್ಟಿದ್ದಾರೆ ವೇದವ್ಯಾಸರು ಇಂಥದೊಂದು ಬಿಲ್ಲು ಅದನ್ನು ಮೇಲಿನಿಂದ ಕೇಳಿದವನೇ ಇದೆಲ್ಲ ಕಥೆ ಹೇಳ್ತೀಯಲ್ಲ ನೀನ್ ಯಾರು ಅಂತ ಕೇಳಿದ ನಾನು ನಿಮ್ಮನೆ ಅನ್ನ ತಿಂದವನು ನರ್ತನ ಶಾಲೆಯಲ್ಲಿ ನಾಟ್ಯ ಮಾಡಿಸೋವನು ನನಗೆ ನಂಬಿಕೆ ಇಲ್ಲ ನೀನು ಯಾರು ಬೇರೆ ಇರಬೇಕು ದೇವಪುತ್ರ ಇರಬೇಕು ಲೇ ಸುಮ್ಮನೆ ಮೌ ಮುಟ ಕೆಳಗಿಳಿಸೋ ತಿರುಗಿ ಹೋಗ್ತಾನೆ ಮೇಲೆ ನೋಡ್ತಾನೆ ಸುಪಾರ್ಶ್ವಂ ಸುಗ್ರಹಂಚೈವ ಕಸೆ ತದ್ಧನುರುತ್ತಮಂ ಇದು ಧರ್ಮರಾಜನ ಬಿಲ್ಲು ತಪನೀಯಸ್ಯ ಶುದ್ಧಸ್ಯ ಷಷ್ಠಿ ಯಸ್ಯ ಇಂದ್ರಗೋಪಕ ಇಂದ್ರಗೋಪಕ ಅನ್ನೋ ಮಣಿಗಳನ್ನು ನೀಲಮಣಿ ಹೂಡಿದ್ದಿದ್ದು ಧರ್ಮರಾಜನ ಬಿಲ್ಲು ಸೂರ್ಯನ ಚಿತ್ರ ಇದ್ದದ್ದು ನಕುಲನ ಬಿಲ್ಲು ಶಲಭವೆಂಬ ಪ್ರಾಣಿ ಚಿತ್ರ ಇದ್ದದ್ದು ಸಹದೇವನ ಬಿಲ್ಲು ಅಯ್ಯೋ ಇದು ಗದೆ ಇದು ಇದು ಭೀಮನ ಗದೆ ಇದನ್ನು ಮಯಾಸುರ ಕೊಟ್ಟಿದ್ದು ಎಲ್ಲ ಹೇಳಿದ ಮೇಲೆ ಮೇಲೆ ಕೂತು ಸ್ವಲ್ಪ ಧೈರ್ಯ ಉಂಟಾಯಿತು ಏನು ದೈವಶಕ್ತಿ ಇದೆ ಅಂತ ಕಾಣುತ್ತೆ ಯಾರಯ್ಯ ನೀನು ಮಹಾನುಭಾವ ಇಷ್ಟೆಲ್ಲ ಹೇಳ್ತಾ ಇದ್ದೀಯಲ್ಲ ಅದನ್ನು ಮೊದಲು ಕೆಳಗಿಳಿಸ್ಕೊಂಬ ಆಮೇಲೆ ಹೇಳ್ತೀನಿ ಇಂದ ಆಯದ ಗಂಟನ್ನು ಕಟ್ಟುಪಟ್ಟು ಕೆಳಗಿಳಿಸಿದ ಮೇಲೆ ಅರ್ಜುನ ಅವನ ಬೆನ್ನು ತಟ್ಟಿ ಅವನಿಗೆ ಹೆದರಿಕೆ ಹೋಗುವಂತೆ ಮಾಡಿ ಅಹಮಸ್ಮಿ ಅರ್ಜುನ ಪಾರ್ಥ ನಾನೇ ಅರ್ಜುನ ಕಾಣುವಂತ ಕತೆ ಹೇಳುವಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅದು ಅಜ್ಞಾತವಾಸ ಮುಗಿದೋಯ್ತು ವಿಜಯದಶಮಿ ನಾನೇ ಅರ್ಜುನ ಅಂತ ಹೇಳಿದ ಮೇಲೆ ಮೈ ಬೆವರ್ತಾ ಇದೆ ಉತ್ತರ ಕುಮಾರನಿಗೆ ನಮಗೆ ಹೇಗಾಗಿರಬೇಕು ನೀನೇ ಅರ್ಜುನನ ಮತ್ತು ಈ ವೇಷ ಯಾತಕ್ಕೆ ಹೀಗಿದೆ ಆ ಕಥೆಯೆಲ್ಲ ಮೇಲೆ ಹೇಳ್ತೇನೆ ಇವು ಮುದ್ದೆ ಯುದ್ಧ ಮಾಡೋಣ ದನ ಬಿಡಿಸ್ಕೊಂಬರೋ ಮೊದಲನೇ ಕೆಲಸ ಅಂದಮೇಲೆ ಚೈಲ್ಡಿಶ್ ಹುಡುಗಾಟದ ಬುದ್ಧಿ ಹೋಗಲಿಲ್ಲ ನೀನೇ ಅರ್ಜುನನಾಗಿದ್ದರೆ ಅರ್ಜುನನಿಗೆ ಬೇರೆ ಹೊತ್ತೆ ಹೆಸರುಗಳಿವೆಯಲ್ಲ ಗೊತ್ತೇ ನಿನಗೆ ಅಂತ ಕೇಳ್ತಾನೆ ಅರ್ಜುನ ಫಲ್ಗುನ ಪಾರ್ಥ ಕಿರೀಟಿ ಶ್ವೇತವಾಹನ ಬೀಭತ್ಸೋ ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಇದೇ ಹತ್ತು ಹೆಸರು ಅರ್ಜುನಂದು ನಾನೇ ಅರ್ಜುನ ಹಾಗಿದ್ರೆ ಅವನಿಗೆ ಫಲ್ಗುನ ಅಂತ ಹೆಸರು ಜಿಷ್ಣು ಅಂತ ಯಾತಕ್ಕೆ ಕಿರೀಟಿ ಅಂತ ಒಂದೊಂದೇ ವಿವರಿಸು ಅಂತ ಕೇಳ್ತಾನೆ ಅದು ಬೇರೆ ತಾಳ್ಮೆ ಅವನಿಗೆ ಅರ್ಜುನ ತನ್ನ ನಾಮ ನಿರ್ವಚನಗಳನ್ನು ತಾನೇ ಹೇಳ್ತಾನೆ ಈ ಹತ್ತು ಶ್ರೀನಾಮಗಳ ಅರ್ಥವನ್ನು ತಿಳಿದವರಿಗೆ ಸಿಡಿಲಿನ ಕಾಟವಿಲ್ಲ ಅಂತಾರೆ ಹಳೆ ತಲೆಮಾರಿನ ವಯಸ್ಸಿನ ವೃದ್ಧರು ಅರ್ಜುನನನ್ನ ಈ ಶ್ಲೋಕವನ್ನು ಉಚ್ಚಾರಣೆ ಮಾಡಿದವರಿಗೆ ಮನೆಯಲ್ಲಿ ಜ್ಯೇಷ್ಠ ಪುತ್ರನಿಗೆ ಸಾಮಾನ್ಯವಾಗಿ ಸಿಡಿಲು ಬಡಿಯಬಹುದು ಎರಡನೇ ಮೂರನೇ ಬಡಿಯಲ್ವಂತೆ ಆ ಹಿರಿಯರ ಮಾತುಗಳು ಏನು ಅರ್ಥವೋ ಇದನ್ನು ಜಪಿಸಿದರೆ ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಊರಿಗೆ ಹೋಗುವ ಹಳ್ಳಿಯಲ್ಲಿ ಸಿಡಿಲು ಬಂದರೆ ಸಿಡಿಲು ಸೋಕೋದಿಲ್ಲ ಎಂಬುದಾಗಿ ಅರ್ಜುನನ ಈ ದಶನಾಮಗಳ ಮಹಿಮೆಯನ್ನು ಕುರಿತು ಹೇಳ್ತಾರೆ ಅಲ್ಲಿಂದ ಆಚೆಗೆ ಅರ್ಜುನ ನಾನೇಂದ ಮೇಲೆ ಧೈರ್ಯ ಉಂಟಾಯಿತು ಅರ್ಜುನ ಒಂದು ನಿಬಂಧನೆ ಹಾಕಿದ ನಾನು ಹೇಳೋ ತನಕ ಇದನ್ನು ಯಾರಿಗೂ ನೀ ನನ್ನ ತಂದೆಗೆ ತಾಯಿಗೆ ಅರಮನೆಯಲ್ಲಿ ಯಾರಿಗೂ ನಿನ್ನ ತಂಗಿ ಕೂಡ ಬಹಿರಂಗ ಮಾಡತಕ್ಕದ್ದಲ್ಲ ನೋಡು ನಾನು ಅಷ್ಟೋ ಜನರನ್ನು ಗೆಲ್ತೇನೆ ಈ ಯುದ್ಧದಲ್ಲಿ ಗೆದ್ದ ಮೇಲೆ ಊರಿಗೆ ಯಥಾ ಪ್ರಕಾರ ಹೋಗುವಾಗ ನೀನೇ ರಥದಲ್ಲಿ ಕೂತು ನಾನೇ ಸಾರಥಿ ಆಗಬೇಕು ಹೋಗಿ ತಂಗಿಗೆ ನೀನೇ ಗೆದ್ದೆ ಅಂತ ಹೇಳಬೇಕು ಅವ್ರೇನು ಬಟ್ಟೆ ಬರೆ ಕೇಳಿದ್ದಾಳೆ ಎಲ್ಲ ನೀನೇ ತೊಗೊಂಡೋಗಿ ಕೊಡಬೇಕು ಆಮೇಲೆ ನಾನು ಸೂಚನೆ ಕೊಡ್ತೇನೆ ಆಮೇಲೆ ನಮ್ಮನ್ನು ಪಾಂಡವರು ಅಂತ ತೋರಿಸ್ಬೇಕು ಅಲ್ಲಿ ತನಕ ಹೇಳ್ತಕ್ಕದ್ದಲ್ಲ ಅಂಥೇಳಿ ಪ್ರೀತೋಸ್ಮಿ ಪುರುಷ ವ್ಯಾಘ್ರ ಅಭಯಂ ವಿದ್ಯತೆ ಹೆದರಬೇಡ ಅಂಥೇಳಿ ಅವನು ಮೈಯನ್ನೆಲ್ಲ ಮುಟ್ಟಿ ಸ್ವಸ್ಥೋ ಭವ ಮಹಾಬಾಹೋ ಪಶ್ಯ ಮಾಂ ಶತ್ರುಭಿಸ್ಸಹ ಈಗ ಹೆದರಬೇಡ ಧೈರ್ಯ ಇಟ್ಕೋ ಶತ್ರುಗಳು ಕೂಡ ಯುದ್ಧ ಮಾಡ್ತೇನೆ ಅಂತ ಹೇಳಿ ಆ ಗಂಟಿನಲ್ಲಿಟ್ಟಿದ್ನಲ್ಲ ದೇವದತ್ತ ತನ್ನ ದೊಡ್ಡ ಶಂಖವನ್ನು ತೆಗೆದು ಅದನ್ನು ಭೋರ್ಗರೆಯುವಂತೆ ಅರ್ಜುನ ಊದಿದ ಕೂಡಲೇ ಅದನ್ನು ಕೇಳಿಯೇ ಹೆದರಿ ರಥದ ಕಂಬಕ್ಕೆ ಗಂಟು ಹಾಕ್ಕೊಳ್ತಾನೆ ಉತ್ತರ ಕುಮಾರ ಶಿರವ ಸಿಡಿಲರಗಿದವಲು ಉತ್ತರ ತಿರುಗಿ ಬಿದ್ದನು ಮೂರ್ಛೆಯಲ್ಲಿ ಹೊಡೆಮರಳಿದವು ಕಣ್ಣಾಲಿ ಕಾರಿದವು ಅರುಣವಾರಿಗಳ ಹೊರಳುತ್ತಿರಲು ಎಲೆಲೆ ಪಾಪಿ ಸೈರಿಸಲರಿಯನು ತಪಲು ಗುಣ ಸರೆಯಿನಲ್ಲಿ ಬೀಸಿದನು ಕುಳ್ಳಿರಿಸಿದನು ರಥದೊಳಗೆ ಹಾಗೆ ಫಾಲೋ ಮಾಡಿದ್ದ ನೋಡಿ ನಮ್ಮ ಕನ್ನಡದ ಕವಿ ಶಿರವ ಸಿಡಿಲರಗಿದವಳು ತಲೆ ಮೇಲೆ ಸಿಡಿಲು ಬಿದ್ದಂತೆ ಭಯಂಕರ ಶಬ್ದ ಶಂಖ ಶಬ್ದ ಕೇಳಿ ಹೆದರಿಬಿಟ್ಟ ಮೂರ್ಛೆ ಹೋದ ಸರಿಗಿನಿಂದ ಬೀಸ್ತಾ ಇದ್ದಾನೆ ಎದ್ದು ಕೂತ ಮೇಲೆ ಸರಿ ಹೋಯ್ತಾ ಇನ್ನೊಂದು ಸಲ ಊತ ನೋಡು ಹೆದರಬೇಡ ಅಂತ ಧೈರ್ಯ ಉಂಟು ಮಾಡಿ ಆ ಪಾಂಚಜನ್ಯವನ್ನು ಮೊಳಗುತ್ತಾನೆ ದ್ರೋಣಾಚಾರ್ಯರಿಗೆ ಗೊತ್ತಾಯಿತು ಇದು ಅರ್ಜುನನ ಶಂಕ ಭೀಷ್ಮರು ಹೇಳಿದರು ಹೌದು ಹೌದು ಅರ್ಜುನನ ಶಂಕ ಹಾಗಿದ್ರೆ ಇಳಿದು ರಥದಿಂದ ಎದ್ದು ಓಡಿದವನು ಅವನು ಉತ್ತರ ಕುಮಾರ ಇರಬೇಕು ಹಾಗಿದ್ರೆ ಅರ್ಜುನ ಒಂದಿದ್ದಾನೆ ಅಂದರೆ ವನವಾಸ ಅಜ್ಞಾತವಾಸ ಮುಗಿದಿರಬೇಕು ಅಂತ ಅವರವರು ಮಾತನಾಡ್ಕೊಳ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಉತ್ತರ ಕುಮಾರ ಕೇಳ್ತಾನೆ ನೀನು ಈ ನಪಂಸಕನ ವೇಷ ನಿನಗೆ ಹಾಕ್ಕೊಂಡಿದ್ದು ಯಾಕೆ ಅಂತ ಕೇಳಲಾಗಿ ಊರ್ವಶಿಯಿಂದ ತನಗೆ ಶಾಪ ಬಂದ ಕಥೆಯನ್ನು ಸಂಕ್ಷೇಪದಲ್ಲಿ ಅರ್ಜುನ ವಿವರಿಸಿದ ಎಂಬುದು ನಮ್ಮ ದಾಕ್ಷಿಣಾತ್ಯ ಪಾಠದಲ್ಲಿರುವ ಅಧಿಕ ಶ್ಲೋಕಗಳು ನೀಲಕಂಠಿ ವ್ಯಾಖ್ಯಾನದಲ್ಲಿಲ್ಲ ಆಮೇಲೆ ಉತ್ತರ ಹೇಳ್ತಾನೆ ದೊಡ್ಡ ಅನುಗ್ರಹವನ್ನು ಮಾಡಿದೆ ನೀನೇ ಅರ್ಜುನ ಅಂತ ನನಗೆ ಪ್ರಪ್ರಥಮವಾಗಿ ನಮ್ಮೂರಿಗೆ ತೋರಿಸ್ಕೊಟ್ಟಿದ್ದೀಯೇ ಶಿಕ್ಷಿತ ಯಶಸ್ವಿ ಸಾರಥ್ಯೇ ನನಗೆ ಸಾರಥ್ಯ ಗೊತ್ತು ಯುದ್ಧ ಮಾಡೋದು ಗೊತ್ತಿಲ್ಲ ನೋಡಿ ಹಾಗೆ ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಮುಂದೆ ಕಡೆ ಕೂತ್ಕೊಂಡ ಒಬ್ಬ ಮಹಾವೀರನ ಜೊತೆಯಲ್ಲಿದ್ದರೆ ಇನ್ನೊಬ್ಬನೂ ವೀರನಾಗ್ತಾನೆ ಅಗ್ನಿ ಜೊತೆಯಲ್ಲಿಟ್ಟರೆ ಮಣ್ಣುಂಡಿಯು ಕೆಂಡವಾಗುವಂತೆ ಅಲ್ಲಿಂದ ಮುಂದಕ್ಕೆ ಅಲ್ಲಿಯೇ ಅರ್ಜುನ ತನ್ನ ಕೈಯಲ್ಲಿ ಶಂಕದ ಬಳೆಗಳನ್ನೇನು ಹಾಕ್ಕೊಂಡಿದ್ದ ಬಳೆಗಳಿಂದೆಲ್ಲ ಒದರಿದ ಬಟ್ಟೆಯನ್ನು ತಲೆಗೆ ಭದ್ರವಾಗಿ ಕಟ್ಟಿದ ಜುಟ್ಟನ್ನು ಗಡ್ಡ ಮೀಸೆ ದೀಕ್ಷೆ ಏನು ಬೆಳೆದಿತ್ತು ಈ ಥರದ್ದು ಗೊತ್ತಾಗದೇ ಇರೋ ರೀತಿಯಲ್ಲಿ ಆ ರಥದ ಮೇಲೆ ಇದ್ದದ್ದು ಉತ್ತರ ಕುಮಾರನ ಧ್ವಜ ಅದು ಸಿಂಹಧ್ವಜ ಸಿಂಹದ ಚಿಹ್ನೆ ಇದ್ದ ಧ್ವಜ ಅದನ್ನೇ ಕೆಳಗೆ ಇಳಿಸಿದ ಉತ್ತರ ಕೈಯಲ್ಲಿ ಇಳಿಸೋದನ್ನ ಅಂದ ಮತ್ತೇನು ಮಾಡ್ತೀಯ ನೋಡು ಅಂದ ಆಂಜನೇಯನ ಧ್ಯಾನ ಮಾಡಿದ ಕೂಡಲೇ ಧ್ವಜ ಅದು ಆ ರಥಕ್ಕೆ ಪ್ರಾಪ್ತವಾಯಿತು ಸೌಗಂಧಿಕಾ ಪ್ರಕರಣದಲ್ಲಿ ಹನುಮಂತ ವರವನ್ನು ಕೊಟ್ಟಿದ್ದ ಭೀಮಸೇನಿಗೆ ನಿನ್ನ ತಮ್ಮನ ರಥದಲ್ಲಿ ಅವನು ಅಪೇಕ್ಷೆ ಪಟ್ಟಾಗ ಸಾಕ್ಷಾತ್ತಾಗಿ ನಾನೇ ಕೂತ್ಕೊಳ್ತೇನೆ ಅಂತ ಈ ಕಡೆ ಕೌರವ್ರಿಗೆ ಕಾಣಿಸ್ತಾ ಇದೆ ಸಾಕ್ಷಾತ್ ತಾಯಿ ಕಪಿಧ್ವಜ ರಥ ಅರ್ಜುನ ಅರ್ಜುನನೇನು ಅಂತ ಏನು ಸಂದೇಹ ಉಳಿಯಲಿಲ್ಲ ಅಲ್ಲಿಂದ ಮುಂದಕ್ಕೆ ರಥ ಓಡ್ತಾ ಇದೆ ಹೆದರಬೇಡ ಕಾಣೋ ನಿಧಾನವಾಗಿ ಬಿಡು ರಥವನ್ನು ರಥವನ್ನು ಬಿಟ್ಟರು ಈ ಕಡೆಯಲ್ಲಿ ಅದನ್ನು ನೋಡಿದರೂ ಕೌರವರು ಅವರವರಲ್ಲಿ ಚಕಮಕಿ ನಾವು ಹೇಳ್ತೇವೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಇವತ್ತು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಮಹಾಭಾರತ ಭಗವದ್ಗೀತೆ ಅಂತ ಕಲಿಯಬೇಕು ಏಳೇ ಅಕ್ಷೋಹಿಣಿ ಸೈನ್ಯವಿದ್ದ ಪಾಂಡವರು ಯುದ್ಧದಲ್ಲಿ ಗೆದ್ದರು ಯಾಕೆಂದರೆ they knew how to manage material ಒಬ್ಬನೇ ಸೇನಾಧಿಪತಿ ದೃಷ್ಟಜುಮ್ನ ಹದಿನೆಂಟು ದಿವಸ ನಿಂತ ಯಾಕೆ ಪಾಂಡವರಲ್ಲಿ ಐಕಮತ್ಯ ಇತ್ತು ಐವರಲ್ಲಿ ಜಗಳ ಇರಲಿಲ್ಲ ಸೇನಾ ನಾಯಕರಲ್ಲಿ ಪರಸ್ಪರ ಅಶ್ವಾಧ್ಯಕ್ಷ ಗಜಾಧ್ಯಕ್ಷರಲ್ಲಿ ಹೊಡೆದಾಟವಿರಲಿಲ್ಲ ಕೌರವರಲ್ಲಿ ಒಬ್ಬರನ್ನು ಕಂಡ್ರೆ ಒಬ್ರಿಗಾಗ್ತಾ ಇರಲಿಲ್ಲ ಭೀಷ್ಮನ ಕಂಡ್ರೆ ಕರ್ಣನಿಗಾಗ್ತಾ ಇರಲಿಲ್ಲ ಕರ್ಣನ್ ಕಂಡ್ರೆ ದ್ರೋಣನಿಗಾಗ್ತಾ ಇರಲಿಲ್ಲ ಕರ್ಣನಿಗೆ ಅಶ್ವತ್ಥಾಮನಿಗಾಗ್ತಾ ಇರಲಿಲ್ಲ ಇದು ಇಷ್ಟವಿಲ್ಲದೆ ತಂದಂತಹ ಎರವಲು ನಾಯಕರನ್ನು ಕೂಡಿಸಿಕೊಂಡು ಎಲ್ಲಿಂದಲೋ ಬಂದ ಸಮಯ ಸಾಧಕ ಶಲ್ಯ ಇವತ್ತು ರಾಜಕಾರಣ ಪಕ್ಷಗಳಲ್ಲಿ ನಾವು ಇದನ್ನೇ ನೋಡ್ತೇವೆ ಜನಗಳು ಬಂದವರು ದುಡ್ಡಿನ ನಾಶಕ್ಕೆ ಬಂದವರು ಟಿಕೆಟ್ ಕೊಡ್ತಾರೆ ಅಂತ ಕೊನೆ ಗಳಿಗೆಯಲ್ಲಿ ಸೇರಿಕೊಂಡವರು ಇವ್ರನ್ನೆಲ್ಲ ಪುಡಿ ಪುಟ್ಟವ್ರನ್ನ ಸೇರಿಸಿ ರಾಷ್ಟ್ರಭಕ್ತಿ ಇಲ್ಲದೆ ಇದ್ದವ್ರನ್ನ ಒಗ್ಗೂಡಿಸೋದಕ್ಕಾಗೋದಿಲ್ಲ ಇಲ್ಲಿಯೇ ಮೊದಲನೇ ರುಚಿ ಉಂಟಾಯಿತು first taste of defeat Karna ಶುರು ಮಾಡಿದ ಅತ ದುರ್ಯೋಧನೋ ರಾಜ ಸಮರೇ ಭೀಷ್ಮಬ್ರವೀತಿ ಭೀಷ್ಮನಿಗೆ ದುರ್ಯೋಧನ ಒಂದು ಮಾತನ್ನು ಹೇಳ್ತಾನೆ